ನೀಗಿಲ ಯೋಗಿ ನೀ ಬಾರಯ್ಯ ಹೊರಗೆ ನೇಗಿಲ ಯೋಗಿ ನೀ ಬಾರಯ್ಯ ಹೊರಗೆ ತೂಗುತಿಯ ತೂಕಡಿಕೆ ತಿಳಿದೆದ್ದುದರೆಗೆ ತೂಗುತಿಹ ತೂಕಡಿಕೆ ತಿಳಿದೆದ್ದುದರೆಗೆ ಸಾಗಿ ಬಾ ಬಾಂದಳದೆ ಮೊಳಗೆ ಸಾಗಿ ಬಾ ಬಾಂದಳದೆ ಕಾರ್ಮೇಗ ಮೊಳಗೆ ಹೋಗುತ್ತಿರೆ ಭಾರತೀಯ ಕೆಂದುಟಿಯ ಒಳಗೆ ಹೋಗುತ್ತೀರೆ ಭಾರತೀಯ ಕೆಂದುಟಿಯ ಒಳಗೆ ಆದಿಹುದು ಮಳೆಗಾಲ ನೀ ಬರುವೆಯೆಂದು ಕಾದಿರುವುದು ಮಳೆಗಾಲ ನೀ ಬರುವೆಯೆಂದು ಮೋದದಿಂದ ಎದ್ದು ಮಾಡಿ ಮನ ಮುಂದು ಮೋದದಿಂದ ಎದ್ದು ಮಾಡಿ ಮನ ಮುಂದು ಜೋಡೆತ್ತಿನ ತೇರ ತೆರೆದು ನೀ ಬಂದು ಜೋಡೆತ್ತಿನ ತೇರ ತೆರೆದು ನೀ ಬಂದು ಮಾಡು ನೀ ಘನ ಕಾರ್ಯ ಜನಸೇವೆಗೆಂದು ಮಾಡು ಘನ ಕಾರ್ಯ ಜನ ಸೇವೆಗೆಂದು ಕಲಿಯುಗದ ಬಲರಾಮ ಸ್ಥಿರವಾಗಿ ಬಾಳು ಬಲು ಮಹಳು ನಾಡದು ಮಾನವನು ತಾಳು ಚೆಲುವಿನ ತಿಲುಮೆಗೆ ಎಸಗದೆ ಹಾಡು ಕಾಲನಿಗೂ ಕೆತ್ತೆದೆಯ ಕೌತುಕವ ಹೇಳು ಕಾಲನಿಗೂ ಕೆತ್ತೆದೆಯ ಕೌತುಕವ ಹೇಳು